ಇನ್ನು ಮುಖ ಸ್ಮರೇತ್ ಸ್ಮರಣ ಮಾಡಬೇಕು ಭಗವಂತನ ಮುಖವನ್ನ ಎಂತಹ ಮುಖ ಶ್ರೀಪತೆ ಹೇ ಪಾಪನೋದಿ ಈಡ್ಯಂ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ ಮುಖಪಂಕಜಂ ಸ್ಮರೇತ್ ಯಾಮಿನಿ ರಾತ್ರಿ ಯಾಮಿನೀನಾಥ ಚಂದ್ರ ಸಾವಿರ ಚಂದ್ರರ ಅಮಿತ ಅಥವಾ ಅಮಿತ ಸಹಸ್ರ ಅನಂತ ಸಾವಿರ ಚಂದ್ರರ ಸಹಸ್ರಾಮಿತ ಅಂದ್ರೆ ಅಮಿತ ಸಹಸ್ರ ಅನಂತ ಸಾವಿರ ಚಂದ್ರರ ಕಾಂತಿಯಿಂದ ಕೂಡಿದೆ ಭವ ತಾಪ ಅಪನೋದಿ ಸಂಸಾರದ ತಾಪವನ್ನು ಕಳೆಯುವ ಈಡ್ಯಂ ಎಲ್ಲರಿಂದಲೂ ಸ್ತುತ್ಯವಾದ ಮುಖಪಂಕಜಂ ಸ್ಮರೆಯಿತೆ ಭಗವಂತನ ಕಮಲವನ್ನು ಸ್ಮರಣ ಮಾಡಬೇಕು ಅಥವಾ ಯೋಗ್ಯ ಅಧಿಕಾರಿ ಭೇದೇನ ಸಾಮಾನ್ಯ ಅಧಿಕಾರಿಗಳಿಗೆ ಸಾವಿರ ಚಂದ್ರರ ಕಾಂತಿ ಉತ್ತಮ ಅಧಿಕಾರಿಗಳಿಗೆ ಅನಂತ ಚಂದ್ರರ ಕಾಂತಿಯಿಂದ ಯುಕ್ತವಾದ ಆ ಭಗವಂತನ ಮುಖ ತೋರುತ್ತದೆ ಅದನ್ನು ಸ್ಮರಣ ಮಾಡಬೇಕು ಪರಮಾತ್ಮನ ಮುಖ ಮುಖ ಕಮಲ ಆ ಮುಖ ಕಮಲವನ್ನು ಧ್ಯಾನ ಮಾಡಬೇಕು ಅಂತ ಹೇಳುವಾಗ ಶ್ರೀಪತೆ ಎಂದು ಯಾಕಂದರೆ ಶ್ರೀ ಇವಳು ಕಮಲಕ್ಕೆ ಸಾಮಾನ್ಯವಾಗಿ ಒಂದು ಸೌಂದರ್ಯವನ್ನು ಕೊಡುವವಳೇ ಲಕ್ಷ್ಮೀದೇವಿ ಅವಳಿಗೆ ಪತಿಯಾದ ಮೇಲೆ ಇವನ ಮುಖ ಕಮಲದ ಸಿರಿಗೆ ಎಣೆ ಉಂಟೆ